ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹೀಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ನಾಲ್ಕು ವರ್ಣಗಳಲ್ಲಿ ಭಗವಂತ ಇದ್ದು ಅವನು ಏನು ಕಾರ್ಯ ಮಾಡ್ತಾನೆ ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸ್ತಾರೆ ಮೀತ ಭಯ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ತತ್ತ ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಬಾಡಿಸುವ ಚೇತನರ ಒಳಹೊರಗೆ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಾದಿಗಳ ಕೊಡುತ್ತಿಹನು ಪರಮಾತ್ಮ ವೀತ ಭಯ ಎಂದಿಗೂ ಭಯ ಇಲ್ಲದೇ ಇದ್ದವನು ಭಯಕೃತ್ ಭಯನಾಶನ ಜೀವರಿಗೆ ಭಯವನ್ನು ಉಂಟು ಮಾಡ್ತಾನೆ ಭಯನಾಶನವನ್ನು ಮಾಡ್ತಾನೆ ಆ ಜೀವ ಭಗವಂತನನ್ನು ಕುರಿತು ಸ್ತೋತ್ರ ಮಾಡಿದಾಗ ವೀತ ಭಯ ಭಗವಂತನ ಹೆಸರು ಹೇಳದವರಿಗೆ ಭಯ ಇಲ್ಲ ಅಂತಾದಮೇಲೆ ಭಗವಂತರಿಗೆ ಭಯ ಇರೋದು ಶಕ್ಯವೇ ಇಲ್ಲ ವಿಷ್ಣು ಸಹಸ್ರನಾಮದ ಶಬ್ದ ವಿದ್ವತ್ತಮೋ ವೀತಭಯ ಅಂಥೇಳಿ ಸ್ವತಃ ತಾನು ನಿರ್ಭೀತಿಯಿಂದ ಇರ್ತಕ್ಕಂಥವನು ಪರಮಾತ್ಮ ಎಲ್ಲರಿಗೂ ಕೂಡ ಅಭಯವನ್ನು ನೀಡ್ತಕ್ಕಂಥವನು ಪರಮಾತ್ಮ ಇಂತಹ ಪರಮಾತ್ಮ ನಾರಾಯಣ ಚತುಷ್ಪಾತು ತಾನೆಂದೆನಿಸಿ ನಾರಾಯಣ ಅಂದರೆ ಸರ್ವಾಶ್ರಯ ಎಲ್ಲರಿಗೂ ಆಶ್ರಯನಾಗಿರ್ತಕ್ಕಂಥವನು ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಆ ಮೂಲರೂಪಿ ನಾರಾಯಣನೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಚತುಷ್ಪಾತು ನಾಲ್ಕು ರೂಪಗಳಿಂದ ಪರಮಾತ್ಮ ನಾಲ್ಕು ವರ್ಣದವರಲ್ಲಿ ಕ್ರಮವಾಗಿ ಇರ್ತಾನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂತ ಈ ರೀತಿಯಾಗಿ ಅವರವರು ಅವರವರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ಮಾಡಿ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವರ ಗುಣಗಳನ್ನು ಸ್ವಭಾವಗಳನ್ನು ನಿರ್ಧಾರ ಮಾಡಲಿಕ್ಕೆ ಅವರಿಂದ ಕರ್ಮಾಚರಣೆಯನ್ನು ಮಾಡಿಸ್ಲಿಕ್ಕಾಗಿ ಭಗವಂತ ಇರ್ತಾನೆ ಹೀಗೆ ನಾಲ್ಕು ವರ್ಣಾಶ್ರಮದವರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಭಗವಂತ ಸಾಧನೆಗಾಗಿ ಕೊಟ್ಟಿರುವಂಥದ್ದು ತನ್ನ ನಾಲ್ಕು ರೂಪಗಳು ಕೂಡ ಸಮಾನನೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಈ ನಾಲ್ಕು ರೂಪಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಅನ್ನೋದು ಕಿಂಚಿತ್ತೂ ಇಲ್ಲ ಹೇಗೆ ಅಂತ ಕೇಳಿದ್ರೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಒಂದು ಕುರ್ಚಿಗೆ ನಾಲ್ಕು ಕಾಲಿದೆ ಅಥವಾ ಒಂದು ಟೇಬಲ್ಗೆ ನಾಲ್ಕು ಕಾಲಿದೆ ಯಾವ ಕಾಲು ಜಾಸ್ತಿ ಅಂತ ಕೇಳಿದ್ರೆ ನಾಲ್ಕು ಸಮಾನ ಯಾವುದು ಒಂದು ಕಡಿಮೆ ಆದರೂ ಅಥವಾ ಒಂದು ಕಾಲು ಉದ್ದ ಆದರೂ ಕೂಡ ಆ ಟೇಬಲ್ ಸರಿಯಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲೋ ಹಾಗೆ ಭಗವಂತ ನಾಲ್ಕು ರೂಪಗಳಲ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಅನ್ನೋದು ಕಿಂಚಿತ್ತೂ ಇಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ನಾಲ್ಕು ಘಟಕಗಳು ಅಥವಾ ನಾಲ್ಕು ವರ್ಣಗಳೇನಿದೆ ಆಯಾ ವರ್ಣಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನೇನು ಶಾಸ್ತ್ರ ಆದೇಶ ಮಾಡಿದೆ ಅದನ್ನು ಅವರವರು ನಡೆಸ್ಕೊಂಡು ಸುಭದ್ರವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಆ ಜೀವರಾಶಿಗಳನ್ನು ನೇಮನ ಮಾಡಲಿಕ್ಕೆ ಭಗವಂತ ತಾನೇ ಅನಿರುದ್ಧಾದಿ ನಾಲ್ಕು ರೂಪಗಳಿಂದ ಕ್ರಮವಾಗಿ ನಾಲ್ಕು ವರ್ಣಗಳಲ್ಲಿ ಇದ್ದಾನೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ತತ್ತ ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿಸುವ ಹಾಗಾದ್ರೆ ಈಗ ಪರಮಾತ್ಮ ಯಾಕೆ ಕರ್ಮಗಳನ್ನು ಮಾಡಬೇಕು ಅಂತ ಕೇಳಿದ್ರೆ ಪರಮಾತ್ಮ ಮಾಡದೇ ಇದ್ದರೆ ಜೀವರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಂಬನಾಗಿರ್ತಕ್ಕಂಥ ಪರಮಾತ್ಮ ಕರ್ಮಾಚರಣೆಯನ್ನು ಮಾಡಿದರೆ ಪ್ರತಿಬಿಂಬದಲ್ಲಿ ಕರ್ಮಾಚರಣೆ ಅನ್ನೋದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ರಾಮಾಯಣ ಅದಕ್ಕೆ ಉದಾಹರಣೆಯನ್ನು ಕೊಡುತ್ತೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಮಲಗಿದವ್ರನ್ನ ಪ್ರಾತಃ ಕಾಲದಲ್ಲಿ ಎಬ್ಬಿಸ್ತಾರೆ ಯಾಕೆ ಅಂದರೆ ಸಂಧ್ಯಾವನ್ನೇ ಮಾಡಬೇಕು ಈಗಾಗಲೇ ಪ್ರಾತಃ ಕಾಲ ಬ್ರಹ್ಮಿ ಮುಹೂರ್ತ ಅನ್ನೋದು ಬಂದಿದೆ ಅಂಥೇಳಿ ಆಗ ಶ್ರೀರಾಮಚಂದ್ರ ಎದ್ದು ಅನೇಕವನ್ನು ಮಾಡ್ತಾನೆ ಏನು ಮಾಡ್ತೇನೆ ಅಂತ ರಾಮಾಯಣದಲ್ಲಿ ಕೇಳ್ತೀವಿ ಅದೇ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ತನ್ನ ನಿತ್ಯ ಅನೇಕವನ್ನು ಯಾವ ರೀತಿಯಾಗಿ ಮಾಡ್ತಿದ್ದ ಅಂತ ಆಗ ಶ್ರೀಕೃಷ್ಣ ಹೇಳ್ತಾನೆ ನನಗೆ ಕರ್ತವ್ಯ ಕರ್ಮ ಅನ್ನೋದು ಏನೂ ಇಲ್ಲ ನಾನು ಆಪ್ತ ಕಾಮ ಆದರೆ ನಾನು ಯಾವುದೇ ಕರ್ಮವನ್ನು ಮಾಡದೇ ಇದ್ದರೆ ಜನರು ಕೂಡ ಕರ್ಮ ಮಾಡದೆ ಅನರ್ಥ ಸಂಪಾದನೆಯನ್ನು ಮಾಡ್ಕೋತಾರೆ ಅಂಧನ ತಮಸ್ಸಿಗೆ ಹೋಗ್ತಾರೆ ಆದ್ದರಿಂದ ನಾನು ಕರ್ಮಾಚರಣೆಯನ್ನು ಮಾಡಿದರೆ ಅವರು ಮಾಡ್ತಾರೆ ಅವರು ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತೀನಿ ಹೊರತು ನ ಕರ್ಮಣ ವರ್ಧತೆ ನೋಕನಿ ಭಗವಂತನಿಗೆ ಕರ್ಮದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವೃದ್ಧಿ ಹ್ರಾಸಗಳು ಸರ್ವತಾ ಇಲ್ಲ ಆದರೂ ಕೂಡ ಮಾಡಿ ಮಾಡಿಸ್ತಾನೆ ಜೀವರಲ್ಲಿ ತಾನು ಅಂತಾದರೆ ಅದು ಭಗವಂತನ ಕಾರುಣ್ಯ ಒಳಗೆ ಈ ರೀತಿಯಾಗಿ ಬಿಂಬಮೂರ್ತಿಯಾಗಿದ್ದು ಅವರವರ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂಥ ಕರ್ಮಾಚರಣೆಯನ್ನು ತಾನು ಮಾಡಿ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಂದನೂ ಕೂಡ ಮಾಡಿಸ್ತಾನೆ ಭಗವಂತ ಯಾವ ಕರ್ಮಗಳನ್ನು ಮಾಡಿಸ್ತಾನೆ ಅಂದರೆ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ಗೀತೆಯಲ್ಲಿ ತಿಳಿಸ್ದಂಗೆ ಸ್ವಕರ್ಮಣ ಸಂ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತೇಳಿ ಆಯಾ ಜಾತಿಗೆ ಸಹಜವಾಗಿ ಹಿತ ಆಗ್ತಕ್ಕಂಥ ಕರ್ಮವನ್ನು ಧರ್ಮವನ್ನು ಭಗವಂತ ಮಾಡಿಸ್ತಾನೆ ಆ ಜೀವ ಭಗವಂತ ತನಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನಗಳನ್ನು ಬಳಸಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ತಮ್ಮನ ಅನುಸಂಧಾನದಿಂದ ಆ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಅದು ಸತ್ಕರ್ಮ ಅಂತ ಅನಿಸುತ್ತೆ ಭಕ್ತಿ ಶ್ರದ್ಧೆಯಿಂದ ಅದನ್ನು ನಿರ್ವಹಣೆ ಮಾಡಿದರೆ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗಿ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷವನ್ನು ಪಡಿತಾನೆ ಈ ಕರ್ಮಾಚರಣೆಯಿಂದ ಪಾವನಾನಿ ಮನೀಷಿಣಾಮ್ ಅಂತ ಅಂತರಂಗ ಶುದ್ಧಿಗಾಗಿ ಕರ್ಮಾಚರಣೆ ಕರ್ಮದಿಂದ ಜ್ಞಾನ ಜ್ಞಾನದಿಂದ ಮೋಕ್ಷ ಅಂತ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ ಅಂತ ಆದ್ದರಿಂದ ಕರ್ಮಾಚರಣೆ ಅನ್ನೋದು ಎಲ್ಲ ವರ್ಣದವರೆಗೂ ಆಶ್ರಮದವರೆಗೂ ಬೇಕೇ ಬೇಕು ಆಯಾ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾದ ಕರ್ಮ ಯಾವುದು ನಿಷಿದ್ಧ ಕರ್ಮ ಯಾವುದು ಅಂತ ಶಾಸ್ತ್ರದಲ್ಲಿ ತಿಳಿಸಿದೆ ಅದನ್ನು ಮಾಡಲಿಕ್ಕೆ ಜೀವ ಸುತಂತ್ರ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಎಲ್ಲ ಪ್ರಶ್ನೆ ಬಂದರೆ ಭಗವಂತನೇ ಅನಿರುದ್ಧಾದಿ ರೂಪಗಳಿಂದ ತಾನು ಆ ಜೀವರಲ್ಲಿ ಆ ದೇವತೆಗಳ ಅಂತರ್ಯಾಮಿಯಾಗಿ ಆಯಾ ವರ್ಣಕ್ಕೆ ಯಾರ್ಯಾರು ಅಭಿಮಾನಿ ದೇವತೆಗಳು ಅಂತ ಇದುವರೆಗೆ ತಿಳ್ಕೊಂಡ್ವಿ ಆ ಅಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ತಾನೇ ಇದ್ದು ಅವರವರಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮವನ್ನು ತಾನು ಮಾಡಿಸ್ತಾನೆ ಜೀವ ತಾನು ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನದಿಂದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ್ನು ಅನುಸಂಧಾನವನ್ನು ಮಾಡಿ ಕರ್ಮಾಚರಣೆಯನ್ನು ಮಾಡಿ ಆ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ನನ್ನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾದ ಕರ್ಮಾಚರಣೆಯನ್ನು ಮಾಡಿಸಿಯಾನೆ ಅಂತ ಪುನಃ ಅದನ್ನು ಭಗವಂತನಿಗೆ ಮರಳಿ ತನಗರ್ಪಿಸಲು ಅನಂತ ಮಡಿ ಮಾಡಿ ಕೊಡುವ ಅಂಥೇಳಿ ತಾನೇ ಭಗವಂತ ಅದನ್ನು ಸ್ವೀಕಾರ ಮಾಡಿ ಅನಂತಪಟ್ಟು ಮಾಡಿ ಜೀವರಿಗೆ ಕೊಡ್ತಾನೆ ಹೀಗೆ ಭಗವಂತ ಚೇತನರ ಒಳಹೊರಗೆ ಓತಪ್ರೋತನಾಗಿದ್ದು ಎಲ್ಲರಿಗೆ ಸಂಪ್ರೀತಿಯಿಂದಲೇ ಧರ್ಮ ಅರ್ಥ ಕಾಮಾದಿಗಳ ಕೊಡುತ್ತಿಯನು ಎಲ್ಲರ ಒಳಗೂ ಹೊರಗು ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರ್ತಾನೆ ಇದೆಲ್ಲ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಪರಮಾತ್ಮನಂದರೆ ಸಂಪ್ರೀತಿಯಲ್ಲಿ ಪರಮಾತ್ಮ ಕಾರುಣ್ಯದಿಂದ ಪ್ರೀತಿಯಿಂದ ಭಕ್ತರಲ್ಲಿ ಅವರವರ ಭಕ್ತಿಗೆ ಅನುಸಾರವಾಗಿ ಕರ್ಮಾಚರಣೆಯನ್ನು ಮಾಡಿಸ್ತಾನೆ ಭಗವಂತ ಪರಮಾತ್ಮನಿಗೆ ವೈಷಮ್ಯ ದೈರ್ಗುಣ್ಯ ಯಾವ ದೋಷಗಳು ಇಲ್ಲ ಹೀಗೆ ಆ ನಾಲ್ಕು ಕೈಗಳು ಕೂಡ ನಾಲ್ಕು ವರ್ಣಗಳು ಅಂತ ಈ ರೀತಿಯಾಗಿ ತಿಳ್ಕೊಂಡು ಚಿಂತನೆಯನ್ನು ಮಾಡಿದ್ರೆ ಚತುರ್ವಿಧ ಪುರುಷಾರ್ಥವೇ ಪ್ರಾಪ್ತಿಯಾಗ್ತಾ ಇದೆ ಹೀಗೆ ಭಗವಂತ ಓತಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಿಂದಲೇ ಆ ಪ್ರೀತಿ ಅನ್ನೋದು ಆ ಭಕ್ತರಿಂದ ಕರ್ಮವನ್ನು ಸ್ವೀಕಾರ ಮಾಡಬೇಕಾದ್ರೂ ಅದೇ ಪ್ರೀತಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ತಾ ಮಾಡಿ ಮಾಡಿ ಸುತ ಸಂಪ್ರೀತಿಯಿಂದಲೇ ಅವಾಗೂ ಅದೇ ಪ್ರೀತಿಯಿಂದ ಇದ್ದು ಭಗವಂತ ಕರ್ಮಾಚರಣೆಯನ್ನು ಆ ಮೂಲಕ ತಾನು ಮಾಡಿ ಮಾಡಿಸ್ತಾನೆ ಇಷ್ಟೆಲ್ಲ ತಾನೇ ಮಾಡಿಸಿದ್ರು ಕೂಡ ಎಂತಹ ಕಾರುಣ್ಯ ಧರ್ಮಾರ್ಥ ಕಾಮಾದಿಗಳ ಪ್ರೀತಿಯಿಂದಲೇ ಭಕ್ತನಿಗೆ ಕೊಡುತ್ತಿಹನು ಭಗವಂತನ ಪ್ರೀತಿ ಈ ರೀತಿಯಾಗಿ ಅವನು ಕರುಣ್ಯದಿಂದ ಮಾಡ್ತಾನೆ ಅಂತ ಚಿಂತನೆಯನ್ನು ಮಾಡಿ ಆ ಕರ್ಮಗಳನ್ನು ತನ್ನ ಯೋಗ್ಯತೆ ಅಂತ ಪ್ರಾಮಾಣಿಕವಾಗಿ ಅದನ್ನು ಭಗವಂತನಿಗೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಮ್ಮ ಅನುಸಂಧಾನದಿಂದ ಮಾಡಿ ಸಮರ್ಪಣೆ ಮಾಡಿದರೆ ಅವರಿಗೆ ಧರ್ಮ ಅರ್ಥ ಕಾಮಾದಿಗಳ ಕಾಮ ಮೋಕ್ಷ ಹೀಗೆ ಚತುರ್ವಿಧ ಪುರುಷಾರ್ಥಗಳನ್ನು ಕೊಟ್ಟು ಭಗವಂತ ಅನುಗ್ರಹವನ್ನು ಮಾಡ್ತಾನೆ